नमस्कृत्य नरञ्चैव ದೇವಿಂ ಸರಸ್ವತೀ ವ್ಯಾಸಂ ತತೋ ततो जयमुदीरयेत् ಧೃತರಾಷ್ಟ್ರನಪ್ಪಣೆಯಂತೆ ಧರ್ಮರಾಜಾದಿಗಳು ಬಂದರು ಸ್ವಾಗತವಾಯಿತು ಜೂಜಿನ ಶಾಲೆಯನ್ನೆಲ್ಲ ಧರ್ಮರಾಜ ನೋಡಿದ ಒಂದು ವಿಷಯವನ್ನು ಹೆಚ್ಚಾಗಿ ಹೇಳಬೇಕು ಎಷ್ಟು ಚುಚ್ಚಿ ಚುಚ್ಚಿ ಕೇಳಿದರು ನಿನ್ನಿಷ್ಟದಂತೆ ನೀನು ಬೇಕಾದರೂ ಬರ್ಬೋದೇ ಹೊರತು ನಾನು ಬಲಾತ್ಕಾರವಿಲ್ಲ ಅಂತ ವಿದರ ಒಂದೇ ಸಮಯ ಹೇಳ್ತಾ ಬಂದ ಮೇಲೆ ಧರ್ಮರಾಜ ಒಂದು ಆಶ್ಚರ್ಯದ ಮಾತನ್ನು ಹೇಳ್ತಾನೆ ಧಾತ್ರ ದೃಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗತ್ತಿಷ್ಠತಿ ನ ಸ್ವತಂತ್ರಂ ನಾಹಂ ರಾಜ್ಞೋ ಧೃತರಾಷ್ಟ್ರಸ್ಯ ಶಾಸನಾತಿ ನ ಕವೇ ದುರೋಧನಂ ಎಲ್ಲ ದೇವರಿಷ್ಟದಂತ ನಡೆಯುತ್ತೆ ಏನಾಗುತ್ತೋ ಆಗಲಿ ಎಂಬುದಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬರ್ತಿದ್ದಾನೆ ಇನ್ನು ಜೂಜು ಪ್ರವರ್ತನೆ ಆಗಬೇಕು ಆ ಜೂಜಿನ ಕಟ್ಟೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಶಕುನಿಗೂ ಧರ್ಮರಾಜನಿಗೂ ಮಾತುಕತೆಯಾಗುತ್ತದೆ ಯಥಾವಯ ಸಮಯಾನಾ ಉಪವಿಷ್ಟ ಯಥಾರ್ಹತಃ ಆಸನೇಶು ವಿಚಿತ್ರೇಶು ಸ್ಪರ್ಧಾಸ್ತರಣವತ್ಸು ಜ ಅಲ್ಲಿ ಯಾವ್ಯಾವ ರೀತಿ ಆಸನಗಳನ್ನು ಹಾಕಿದ್ರು ಮೇಲೆ ಯಾರು ಕೂತಿದ್ರು ಕೆಳಗೆ ಯಾರು ಕೂತಿದ್ರು ವಯಸ್ಸಾದವರೆಲ್ಲಿದ್ದರು ಚಿಕ್ಕವರೆಲ್ಲಿದ್ದರು ಶುರುವಾಗಬೇಕು ಅಷ್ಟರಲ್ಲಿ ಶಕುನಿ ಹೇಳಿದ ಉಪಾಸ್ತೀರ್ಣ ಸಭಾರಾಜನ್ನೇ ಸರ್ವೇ ತ್ವಯ ಕೃತಕ್ಷಣಾ ಅಕ್ಷ ಅನುಪ್ತ್ವ ದೇವನಸ್ಯ ಸಮಯೋಸ್ತು ಯುಧಿಷ್ಠಿರ ನನಗೂ ನಿನಗೂ ಈಗ ಜೂಜ ಪ್ರಾರಂಭವಾಗುತ್ತೆ ದುರ್ಯೋಧನ ಪರವಾಗಿ ನಾನು ಆಡ್ತೇನೆ ಒಪ್ಪಿಗೆ ಅಂತ ಕೇಳಿದ ಅದಕ್ಕೆ ಯುಧಿಷ್ಠ ಹೇಳಿದ ಯಾವನ ಜೊತೆಯಲ್ಲಿ ನಾನು ಜೂಜಾಡಬೇಕು ಅವನು ಬಿಟ್ಟು ನೀನು ಯಾತಕ್ಕೆ ಆಡಬೇಕು ಅವನ ಜೊತೆಯಲ್ಲಿ ಇದು ಸರಿ ಅಂತ ನನಗೆ ಅನಿಸೋದಿಲ್ಲ ಆಗ ಶಕುನು ಹೇಳಿದ ಸರಿ ಅಂತ ಅನ್ನಿಸದೇ ಇದ್ದರೆ ಹೋಗ್ಬೋದು ತನ್ನ ಮೇಲೆ ತಪ್ಪು ಹಾಕ್ಕೊಳ್ಳದೆ ಅದಕ್ಕೆ ಒಪ್ಪಿಕೊಂಡ ಅದಾದ ಮೇಲೆ ಹೇಳ್ತಾನೆ ಹಿ ನ ಹಿಮ ಪ್ರಶಂಸಂತೀ ನಿಷೀ ಅಮರ್ಗೇವತಿ ನಿಕೃತಿರ್ದೇವನ ಪಾಪ ಕ್ಷಾತ್ರೋತ್ರ ಪರಾಕ್ರಮ ನಧುವಾರ ರಾಜನ್ವ ದ್ಯೋತಂ ಪ್ರಶಂಸಸಿ ಯುಧಿಷ್ಠರ ಹೇಳ್ದ ಏನು ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇಲ್ಲಿ ಜೂಜಂಬುದು ಮೋಸ ನಿಕೃತಿ ಅಂದ್ರೆ ಮೋಸ ಇದು ಕ್ಷತ್ರವಿದ್ಯೆಯಲ್ಲ ಪರಾಕ್ರಮ ತೋರಿಸ್ತಕ್ಕ ಜಾಗವಲ್ಲ ಇದರಲ್ಲಿ ಯಾವ ನೀತಿಯೂ ಇಲ್ಲ ದಾಳ ಉರುಳಿಸ್ತೇವೆ ಅದಕ್ಕೇನು ಯಾರು ಹೇಳೋರು ಕೇಳೋರು ಇರೋದಿಲ್ಲ ಮೊದಲೇ ಮೋಸದ ಮಾರ್ಗ ಅದರಲ್ಲಿ ನೀನು ಹೆಚ್ಚಿನ ಮೋಸವನ್ನು ಮಾಡೋದಕ್ಕೆ ಹೋಗಬೇಡ ಅಂತ ಕೇಳಿದ ಕೂಡಲೇ ಶಕುನಿಗೆ ಕೋಪ ಉಂಟಾಯಿತು ಏನು ಆರಂಭದಲ್ಲಿ ನಾನು ಮೋಸಗಾರ ಅಂತ ಹೇಳ್ತೀಯಲ್ಲ ಶ್ರೋತ್ರಿಯ ಶ್ರೋತ್ರಿಯ ನೇತಿ ನಿಕೃತ್ಯ ಇವ ಯುಧಿಷ್ಠಿರ ವಿದ್ವಾನ್ ನಾ ಹುಸ್ತಾಂ ನಿಕೃತಂ ಜನ ಲೋಕದಲ್ಲಿ ಮೋಸ ಇಲ್ಲದೆ ಇರೋದು ಯಾವುದಿದೆ ಅಂತ ಕೇಳಿದ ಒಬ್ಬ ವಿದ್ವಾಂಸ ನನ್ನ ಸಭೆಯಲ್ಲಿ ವಾದದಲ್ಲಿ ಸೋಲಿಸ್ತಾನೆ ಅದರಲ್ಲಿ ಮೋಸ ಇರೋದಿಲ್ಲವೇ ವಿದ್ವಾನ್ ಅವಿದುಷಃ ಶ್ರೋತ್ರಿಯ ಶ್ರೋತ್ರಿಯಾನ್ ವೇದ ಪಂಡಿತರೆ ಇತರರಿಗೆ ವೇದ ಬರೋದಿಲ್ಲ ಅಂತ ಸ್ಥಾಪನೆ ಮಾಡುವುದಕ್ಕೆ ವಾದ ಮಾಡ್ತಾರೆ ಅಕೃತಾಸ್ತ್ರಂ ಕೃತಾಸ್ತ್ರಾಶ್ಚ ಅಸ್ತ್ರವಿದ್ಯೆ ಅವರು ಅಸ್ತ್ರವಿದ್ಯೆ ಬಲದೇ ಇದ್ದವರನ್ನು ಸೋಲಿಸ್ತಾರೆ ದುರ್ಬಲಂ ಬಲವತ್ತವ ಏವಂ ಸರ್ವತ್ರ ಆದ್ದರಿಂದ ನೋಡು ನಾನು ಬಲವಂತಕ್ಕೆ ಪ್ರಯತ್ನ ಬರಬೇಡ ಏವಂ ಕರ್ಮಸು ಸರ್ವೇಶು ನಿಕೃತ್ಯ ದೃಷ್ಟಿರ ದೊಡ್ಡ ಅಪಸಿದ್ಧಾಂತವನ್ನೇ ಮಾಡಿಬಿಟ್ಟ ಲೋಕದಲ್ಲಿ ಮೋಸ ಇಲ್ಲದೆ ಇರೋದು ಯಾವುದೂ ಇಲ್ಲ ಹಾಗಿದ್ರೆ ಧರ್ಮ ಎಲ್ಲಿ ಬಂತು ಯಾರು ಹೇಳ್ತಾರೆ ಒಬ್ಬರಿಗೆ ಲಂಚ ತಗೊಳ್ಳಬಾರದು ಅವನು ಹೇಳ್ತಾರೆ ಲಂಚ ಇರದೇ ಇರುವಂಥ ಪ್ರಪಂಚ ಎಲ್ಲಿ ದಕ್ಷಿಣ ಅಂತೀರಿ ನಾವು ಲಂಚ ಅಂತೇವೆ ಇಷ್ಟೇ ವ್ಯತ್ಯಾಸ ದೇವರು ಬಂದರು ಲಂಚ ಅಳಿಸೋದಕ್ಕಾಗೋದಿಲ್ಲ ಭ್ರಷ್ಟಾಚಾರ ಅಳಿಸೋದಕ್ಕಾಗೋದಿಲ್ಲ ಅಂತ ಸಿದ್ಧಾಂತವನ್ನು ಮಾಡಿದಂತೆ ಲೋಕದಲ್ಲಿ ಸ್ಪರ್ಧೆ ಎಂಬುದರಲ್ಲಿ ಎಲ್ಲದರಲ್ಲೂ ಮೋಸವಿದೆ ಬೇಕಾದರೂ ಬಾ ಬೇಡದಿದ್ರು ಹೋಗು ಅದು ಧರ್ಮರಾಜ ಹೇಳಿದ ಅಲ್ಲ ಬಂದಿದ್ದೇನೆ ಹೇಗಿದ್ದರೂ ಕರೆದ ಮೇಲೆ ಇದೆ ಅಂತ ಹೇಳೋದಿಲ್ಲ ಅಲ್ಲ ಚಿನ್ನದ ಜಿಂಕೆ ಲೋಕದಲ್ಲಿರುವುದು ಶಕ್ಯವಿಲ್ಲ ಅಂತ ತಿಳ್ಕೊಂಡು ರಾಮಚಂದ್ರ ಹೆಂಡತಿಯ ಮಾತನ್ನು ಕೇಳಿ ಹೇಗೆ ಮೋಸ ಹೋದನೋ ಆ ರೀತಿ ನನಗೂ ಆದರೂ ಆಶ್ಚರ್ಯವಿಲ್ಲ ಅನ್ನುವ ಮಾತನ್ನು ಕೂಡ ಧರ್ಮರಾಜ ಆಡ್ತಾನೆ ಇದೆಲ್ಲ ದೇವರಿಷ್ಟ ಅಂತ ಕಾಣುತ್ತೆ ಸರಿ ಪ್ರತಿಫಲ ಯಾವುದು ಏನೊಡ್ಡಬೇಕು ಇದೋ ನಾನು ಮುತ್ತಿನ ಹಾರವನ್ನು ತೆಗೆದಿಟ್ಟೆ ಅಂತ ತನ್ನ ಕೊರಳಲ್ಲಿದ್ದ ಒಂದು ನವರತ್ನ ಹಾರವನ್ನು ಧರ್ಮರಾಜ ಮೊದಲು ತೆಗೆದಿಟ್ಟ ಅದಕ್ಕೆ ಶಕುನು ಹೇಳಿದ ಇಂಥ ಮುತ್ತಿನ ಹಾರಗಳು ಬೇಕಾದಷ್ಟಿವೆ ನಮ್ಮ ಭಂಡಾರದಲ್ಲಿ ನಾನು ಒಂದು ಇಟ್ಟೆ ಎಂಬುದಾಗಿ ಮನಸ್ಸಲ್ಲಿಟ್ಟುಕೋ ನಾ ಇಟ್ಟರೇನು ಬಿಟ್ಟರೇನು ಬೇಕಾದಷ್ಟಿದೆ ಮೊದಲು ಇದನ್ನು ಗೆಲ್ಲು ನೋಡೋಣ ಎಂಬುದಾಗಿ ಹೇಳಿ ಮೊದಲು ನಾನೇ ದಾಳಗಳನ್ನು ಬಿಡ್ತೇನೆ ಅಂತ ಶಕುನಿ ಕೈಯಲ್ಲಿ ದಾಳಗಳನ್ನು ತಿರುಗಿಸಿಕೊಂಡು ಬಿಡ್ತಾ ಇದ್ದಾನೆ ಇಲ್ಲಿ ಎರಡು ಮರ್ಮಗಳನ್ನು ಗಮನಿಸಬೇಕು ಮಹಾಭಾರತ ಕಾಲದಲ್ಲಿ ಎರಡು ಪಹಳೆ ದಾಳಗಳು ನಾಲ್ಕು ಬಣ್ಣದ ಕಾಯಿಗಳು ಹಾಗಿದ್ದು ಪಗಡೆ ಹಾಸು ಅಂತ ಚಿತ್ರವನ್ನು ಬರೀತಾರೆ ಹಾಗಿದ್ದ ಕಾಣಿಸೋದಿಲ್ಲ ಇಲ್ಲಿ ಪಗಡೆ ಕಾಯಿಗಳೇ ಕಾಣಿಸೋದಿಲ್ಲ ಇವನೊಂದು ಅಂಕೆ ಹೇಳಬೇಕು ಅವನೊಂದು ಅಂಕೆ ಹೇಳಬೇಕು ಇದ್ದಿದ್ದು ಒಂದೇ ದಾಳ ಅದರ ನಾಲ್ಕು ಬದಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಎಂಬುದಾಗಿ ಅಂಕೆಗಳನ್ನು ಕೆತ್ತಿರ್ತಾ ಇದ್ದರು ಶಕುನಿ ಕೈಯಲ್ಲಿ ದಾಳವನ್ನು ಹೀಗಂದು ಹ್ಞೂ ನಿನಗೆ ಎಷ್ಟು ಬೇಕು ಹೇಳು ಅಂತ ಕೇಳಬೇಕು ಧರ್ಮರಾಜ ನಾಲ್ಕು ಅಂತ ಹೇಳಬೇಕು ಶಕುನಿ ಅದನ್ನು ಬಿಡುವಾಗ ಒಂದು ಬರಬೇಕು ಹಾಗಿದ ಮೇಲೆ ಸೋತ ಸೋತೇನು ಬೇಕು ಯಾವನು ಗೆಲ್ತಾನೆಯೋ ಅವನ ಕೈಲಿಯ ದಾಳ ಇರ್ತದೆ ಮತ್ತೊಂದು ಅಂಕೆಯನ್ನು ಹೇಳು ಮತ್ತೊಂದು ಬಣವನ್ನು ಒಡ್ಡು ಅಂತ ಹೀಗೆ ಬಿಡ್ತಾ ಹೋಗುವುದು ಶಕುನಿ ಕೈಯಿಂದ ಧರ್ಮರಾಜನ ಕೈಗೆ ದಾಳ ಬರಲೇ ಇಲ್ಲ ನಮ್ಮ ಕರ್ನಾಟಕದ ಕವಿವರಿಯ ಬೇಂದ್ರೆಯವರು ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡೋರು ಧರ್ಮರಾಜನ ಕೈಗೆ ದಾಳ ಬರಲೇ ಇಲ್ಲ ಅಲ್ಲೇ ಮೋಸವಾಯಿತು ಅವನೊಂದು ಅವನು ನಾಲ್ಕು ಮೂರು ಬಿಟ್ಟು ಏನು ಬೇರೆ ಹೇಳ್ತಾ ಇರಲಿಲ್ಲ ಧರ್ಮರಾಜ ಇವನಿಗೆ ಒಂದು ಎರಡೇ ಬೀಳ್ತಾ ಇತ್ತು ಅವನು ಹೇಳಿದಂಗೆ ಕೇಳಿ ಅದರಿಂದ ಅವನು ಸೋತ ನಾಲ್ಕು ಅಂದರೆ ಕೃತ ಮೂರು ಅಂದರೆ ತ್ರೇತ ತ್ರೇತಾಯುಗದಲ್ಲಿ ಕೂತಿದ್ದ ಧರ್ಮರಾಜ ಕೃತಿಯುಗದಲ್ಲಿ ಕೂತಿದ್ದ ಕಲಿ ಮತ್ತು ದ್ವಾಪರ ಸಂಧಿಯಲ್ಲಿದ್ದವನು ಇವನು ಒಂದು ಎರಡು ಅಂತ ಹೇಳಬೇಕು ಒಂದು ಎರಡು ಸೇರಿ ಮೂರು ನಾಲ್ಕನ್ನು ಸೋಲಿಸ್ತು ಇದು ಮಹಾಭಾರತದ ಕಥೆ ಆದ್ದರಿಂದ ಪಣವನ್ನು ಒಡ್ಡಿದರು ಮೊದಲನೇ ಸಲ ಧರ್ಮರಾಜ ಮುತ್ತಿನ ಹಾರವನ್ನಿಟ್ಟ ಅದು ಸೋತು ಹೋದ ಆಗಲೇ ಹೇಳಿದ ಹಾಗೆ ಇದು ಎರಡು ಹಂತದಲ್ಲಿ ನಡೆಯುತ್ತದೆ ಈ ಜೂಜಾಟ ಇವತ್ತು ನಾವು ಕ್ರಿಕೆಟಲ್ಲಿ ಎರಡು ಇನಿಂಗ್ಸ್ ಅಂತ ಹೇಳ್ತೇವೆ ಆ ಇನಿಂಗ್ಸ್ ಶಬ್ದಕ್ಕೆ ಏನಾದರೂ ಅರ್ಥವಿರಲಿ ಎರಡು ಮಟ್ಟದ ಆಟ ಎರಡು ಘಟ್ಟದ ಆಟ ಇದರಲ್ಲಿ ನಿಯಮ ಏನು ಅಂದರೆ ಒಂದೊಂದರಲ್ಲಿಯೂ ಹತ್ತು ಹತ್ತು ಪಣಗಳನ್ನು ಒಡ್ಡಬೇಕು ಹತ್ತು ಪಣ ಸೋತನಂತ ಸ್ವಲ್ಪ ವಿಶ್ರಾಂತಿ ಮತ್ತೆ ಹತ್ತು ಪಣವನ್ನು ಒಡ್ಡಬೇಕು ಈ ರೀತಿಯಲ್ಲಿ ಧರ್ಮರಾಜ ಮೊದಲನೇ ನಿಮಿಷದಲ್ಲಿ ಒಂದು ಒಂದು ಮಣಿಹಾರದಿಂದ ಆರಂಭ ಮಾಡಿದ ಸೋತ ಎರಡನೇದಾಗಿ ನಿಷ್ಕ ಸಹಸ್ರ ಭಾಂಡ ಭಾಂಡಿನ್ಯ ಭಾಂಡ ಅಂತ ದೊಡ್ಡ ಕೊಳಗ ಪಾತ್ರೆ ಅದರಲ್ಲಿ ಬೇಕಾದಷ್ಟು ನಿಷ್ಕ ಎಂಬುದನ್ನು ಇಟ್ಟಿದ್ದರು ಅಷ್ಟಫಲಶತಂ ಸುಪರ್ಣಾನಾಂ ನಿಷ್ಕ ಫಲ ಎಂಬುದು ಒಂದು ಅಳತೆ ಎಂಟು ಫಲದಷ್ಟು ಬೇಕಾದಷ್ಟು ಬಂಗಾರದ ನಾಣ್ಯಗಳನ್ನು ತೋರಿಸಿಕೊಂಡಂತಹ ಒಂದು ಕೊಳಗ ಪಾತ್ರೆ ಅಂಥದ್ದು ನಿಷ್ಕ ಸಹಸ್ರ ಭಾಂಡಿನ್ಯ ಒಂದು ಸಾವಿರ ಕೊಳಗಗಳನ್ನು ಬಂಗಾರದ ನಾಣ್ಯಗಳನ್ನಿಟ್ಟ ನಾಲ್ಕು ಒಂದ ಒಂದು ಬಂತು ಶಕುನಿ ಗೆದ್ದು ಬಿಟ್ಟ ಮೂರನೇದಾಗಿ ವೈಯಾಘ್ರ ರಾಜರಥ ಹುಲಿಯ ಚರ್ಮವನ್ನು ಹೊದಿಸಿದ್ದ ದಿವ್ಯವಾದ ಒಂದು ರಾಜರಥ ಅದಕ್ಕೆ ಎಂಟು ಕುದುರೆಗಳನ್ನೇ ಕಟ್ಟಿದ್ರು ಧರ್ಮರಾಜ ಸಂಚಾರ ಮಾಡುತ್ತಿದ್ದ ರಥ ರಥವನ್ನಿಟ್ಟ ಅದನ್ನು ಸೋತ ನಾಲ್ಕನೇದಾಗಿ ಶತಂ ದಾಸಿ ಸಹಸ್ರಾಣಿ ಒಂದು ನೂರು ದಾಸಿ ಸಹಸ್ರರನ್ನು ಒಟ್ಟಿಗೆ ಒಟ್ಟಿದ್ದಾನೆ ಸೋತ ಐದನೇದಾಗಿ ಶತಂ ದಾಸ ಸಹಸ್ರಾಣಿ ಐದು ಸಾವಿರ ದಾಸರನ್ನು ಒಡ್ಡಿದ್ದಾನೆ ಆರನೇದಾಗಿ ಸಹಸ್ರ ಸಂಖ್ಯಾತಾನಾಗಾಹ ಅರಮನೆಯ ಗಜಶಾಲೆಯನ್ನೆಲ್ಲ ಒಡ್ಡಿದ ಸೋತ ತಾವಂತಹ ರಥಾಹ ಅಷ್ಟೇ ಸಂಖ್ಯೆಯ ರಥಗಳನ್ನಿಟ್ಟು ಸೋತ ಎಂಟನೇದಾಗಿ ಅಷ್ಟೇ ಸಂಖ್ಯೆಯ ಕುದುರೆಗಳನ್ನಿಟ್ಟು ಸೋತ ಅಲ್ಲಿಂದ ಶ ಒಂಬತ್ತನೇದು ಶಕಟಾಹ ಅಯುತಾನಿ ಅರವತ್ತು ಸಾವಿರ ರಥಗಳನ್ನು ಅರಮನೆಯ ಗಾಡಿಗಳನ್ನು ಚಕ್ಕಡಿಗಳನ್ನಿಟ್ಟು ಸೋತ ಹತ್ತನೇದಾಗಿ ಐದು ಕೊಳಗ ನಿಧಿಗಳು ಪಂಚದ್ರವಣಿಕ ರಿಸರ್ವ್ ಟ್ರೆಷರ್ ಅವುಗಳನ್ನೆಲ್ಲ ಇಟ್ಟು ಸೋತ ತಾಳವನ್ನು ಕೈಯಲ್ಲಿ ಉರುಬುತ್ತಾ ಶಕುನಿ ಹೇಳಿದ ಮಹಾರಾಜರೇ ಎಲ್ಲವನ್ನ ಸೋತು ಬಿಟ್ರಿ ಜಿತಮಿತ್ಯೇವ ಶಕುನಿ ಯುಧಿಷ್ಠಿರಂ ಭಾಷತ ಒಂದೊಂದು ಸಲವು ಜಿತಂ ಜಿತಂ ಜಿತಂ ನಾನು ಗೆದ್ದುಬಿಟ್ಟೆ ಗೆದ್ದುಬಿಟ್ಟೆ ಇದೇ ಮಾತನ್ನು ಹೇಳ್ತಾ ಹೇಳ್ತಾ ಪಾಂಡವರು ಐವರು ಬೆವರ್ತಾ ಕೂತಿದ್ದಾರೆ ಅಯ್ಯೋ ಸರ್ವನಾಶವಾಯ್ತಲ್ಲ ಏನು ಹೀಗಾಯ್ತಲ್ಲ ಎಲ್ಲಿ ಹೋಗಿಬಿಟ್ಟು ಎಲ್ಲಿ ಹೋಗಿಬಿಡ್ತು ಮೇಲೆ ಕೆದ್ದ ವಿದುರ ಮಹಾರಾಜರೇ ಇದು ಮೋಸದ ಆಟ ನಾನು ಮೊದಲೇ ಹೇಳಿದ್ದೇನೆ ಧರ್ಮರಾಜನ ಕೈಗೆ ದಾಳವೇ ಬರಲಿಲ್ಲ ಇದೇನು ಸುಮ್ಮನೆ ಇಟ್ಟೆ ಅಂತ ಅವನು ಹೇಳೋದು ಗೆದ್ದೆ ಅಂತ ಅವನು ಹೇಳೋದು ಇಲ್ಲಿಗಾದರೂ ನಿಲ್ಲಿಸಿ ಸಾಕು ಅಂತ ಹೇಳಲಾಗಿ ನೀನು ಯಾರ ಮಧ್ಯ ಬರೋದ್ರ ದಾಸಿ ಪುತ್ರ ಹೋಗಾಚಿಗೆ ಅಂತ ದುರ್ಯೋಧನ ಬೈತಾನೆ ಶಕುನಿಯು ಸೇರಿಸಿ ಬೈತಾನೆ ಧೃತರಾಷ್ಟ್ರ ಹೇಳ್ತಾನೆ ಹುಡುಗರು ಹುಡುಗರು ಆಟ ಆಡ್ತಾರೆ ನೀನು ಯಾರದೇ ತಲೆ ಹಾಕಬೇಕು ಸುಮ್ಮನೆ ಇರು ಎಂಬುದಾಗಿ ಪವರ್ತತಾಂ ದುರ್ದ್ಯೂತಂ ಎರಡನೇದಾಗಿ ಆರಂಭವಾಯಿತು ಬಿಡಲಿಲ್ಲ ಮೇಲೆ ಕೆದಿ ವಿದ್ರ ಬೈತಾ ಇದ್ದಾನೆ ಮಹಾರಾಜ ವಿಜಾನೀಹಿ ಯತ್ವಾಮಕ್ಷಾಮಿ ಭಾರತ ಮಮೂರ್ಷೋ ಔಷಧಮಿವ ನ ರೋಚೆ ಶ್ರುತಂ ಸಾಯಿ ಒಬ್ಬನಿಗೆ ಔಷಧಿ ಕೊಟ್ಟರು ರುಚಿ ಬರದೇ ಇರೋ ಹಾಗಿದೆ ಯದ್ವೈಪುರ ಜಾತ ಮಾತ್ರೋರು ರಾವ ಗೋಮಾಯುಮತೆ ವಿಸ್ವರಂ ದುರ್ಯೋಧನೋ ಭರತಾನಾಂ ಕುಲಘ್ನ ಸೋಯಂ ಯುಕ್ತೋ ಭವತಾಂ ಕಾಲಹೇತು ಮಧುವೈಮಾಧ್ಯಕೋ ಲಬ್ಧ ಮುನ್ನೈವ ಬುದ್ಧತೆ ಒಬ್ಬ ಜೇನುತುಪ್ಪ ತುಪ್ಪ ಸಿಕ್ಕುತ್ತೆ ಅಂತ ಉನ್ನತವಾದ ಮರಕ್ಕೆ ಕೈ ಹಾಕಿದ ಆ ಮರ ಇದ್ದದ್ದು ಒಂದು ಕಮರಿ ಮೇಲ್ಗಡೆಯಲ್ಲಿ ಜೇನುತುಪ್ಪ ಅಳಿಸೋದ್ರಲ್ಲಿ ಕೆಳಗೆ ಬಿದ್ದು ಸತ್ತು ಹೋದ ಹಾಗೆ ಪಾಂಡವರ ಆಸ್ತಿ ಸಿಕ್ಕುತ್ತೆ ಅಂತ ಆಶೆ ಮಾಡ್ತಾ ಇದ್ದೀರಿ ನೀವು ಆದರೆ ಪುತ್ರ ಸಂತ್ಯಕ್ತವ ಪುತ್ರಂ ಸಂತ್ಯಕ್ತವಾನ್ ಪೂರ್ವಂ ಪೌರಾಣಾಂ ಹಿತಕಾಮ್ಯಯ ರಾಮಾಯಣದಲ್ಲಿ ಅಸಮಂಜನನ್ನು ಬಿಟ್ಟು ಹೇಗೆ ಸಕಲ ಚಕ್ರವರ್ತಿ ಕ್ಷೇಮವಾಗಿದ್ದನೋ ಕಂಸನನ್ನು ಬಿಟ್ಟು ಅಂಧಗ್ರಹ ಹೇಗೆ ಕ್ಷೇಮವಾದರೋ ಅದೇ ರೀತಿಯಲ್ಲಿ ಮೋಸಗಾರನಾದಿ ಮಗನನ್ನು ಬಿಟ್ಟು ನೀನು ಉಳಿದವರನ್ನು ಕಾಪಾಡಿಕೋ ಕಾಕೇನೇ ಮಾಂ ಚಿತ್ರಬರ್ಹಾನ್ ಶಾರ್ದೂಲಾನ್ ಕ್ರೋಷ್ಟುಕೇನ ಚ ಕ್ರೀಣೀಶ್ವ ಪಾಂಡವಾನ್ ರಾಜನ್ನೇ ಮಾಮಜ್ಜೀ ಶೋಕಸಾಗರೇ ಕಾಗೆಗಳನ್ನು ಕೊಟ್ಟು ಕೋಗಿಲಗಳನ್ನು ಕೊಳ್ಳು ನರಿಯನ್ನು ಮಾರಿ ಸಿಂಹವನ್ನು ಕೊಳ್ಳು ಜಂಭನನ್ನು ಹಸುರನ್ನು ರಾಕ್ಷಸರು ತರದಂತೆ ಬಂಗಾರದ ಕೋಳಿ ಮೊಟ್ಟೆ ಇಡ್ತಕ್ಕಂಥ ಕೋಳಿಯನ್ನು ಕೊಲ್ಲಬೇಡ ಮಾಲಾಕಾರನಾದವನು ಒಂದು ಹೂವು ಗಿಡದಲ್ಲಿ ಹೂವನ್ನು ಬಿಡಿಸ್ಕೋಬೇಕೇ ಹೊರತು ಗಿಡವನ್ನೇ ಸುಟ್ಟು ಇದ್ದಲನ್ನು ಮಾಡಿ ಮಾರಬಾರದು ಮರವನ್ನು ಇಜ್ಲಾಗಿ ಮಾಡುವಂಥ ಕೆಲಸ ದುರಾಶೆ ಮಾಡ್ತಾ ಇದ್ದೀರಿ ಇದು ಒಳ್ಳೆಯದಾಗೋದಿಲ್ಲ ಅಂತ ಅನೇಕ ಸುಭಾಷಿತ ವಾಕ್ಯಗಳನ್ನು ಹೇಳಿದ ಮೇಲೆ जानीमहे देवितं सौबलस्य वेदद्यूते निकृतं पर्वतीयः यतः ಶಕುನಿ ತತ್ರ तत्र ಮಾಯೋ ಯುಧೋ ಭಾರತ ಯಾನೆ ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗಲಿ ಈ ಶಕುನಿಯಿಂದಲೇ ಇಷ್ಟೆಲ್ಲ ಅನರ್ಥ ಇವನನ್ನೇ ಪರಿತ್ಯಾಗ ಮಾಡುವಂಥ ಅತ್ಯಂತ ಶ್ರೇಷ್ಠವಾದ ವಾಕ್ಯವನ್ನು ವಿದುರ ಹೇಳ್ತಾನೆ ಧೃತರಾಷ್ಟ್ರನ ಕೋಪ ಬಂದುಬಿಡಿತು ನೀನ್ಯಾರ ಮಧ್ಯೆ ಹೇಳಿದಷ್ಟು ಕೇಳಬೇಕು ಹೊರತು ನೀವು ಮಾಡಬಾರದು ಈ ಕೆಲಸವನ್ನು ಬುದ್ಧಿ ಹೇಳುವುದನ್ನು ಬಿಡಲಿಲ್ಲ ಮೇಲೆ ಕೆದ್ದಿರಿಂತ ವಿದುರ ಒಂದೇ ಸಮ ಹೇಳ್ತಾರೆ ಇದು ಮನೆ ಹಾಳಾಟ ಇದು ಕೊನೆಯಲ್ಲಿ ಹೋಗುತ್ತೆ ನಾನು ಹೇಳ್ತೇನೆ ಕೇಳಿ ಏಕಶಾಸ್ತಾನ ದ್ವಿತೀಯೋಸ್ತಿ ಶಾಸ್ತ ಗರ್ಭೇಶಯಾನಂ ಪುರುಷಂ ಶಾಸ್ತಿ ಶಾಸ್ತ ತೇನ ಅನುಶಿಷ್ಟ ಪ್ರವಣಾದಿವಾಂಭೋ ಯಥಾ ನಿಯುಕ್ತೋಸ್ಮಿ ತಥಾ ಭವಾಮಿ ದುರ್ಯೋಧನ ಹೇಳಿದ ಏ ತೊತ್ತಿನ ಮಗನೆ ಯಾರಯ್ಯ ನಿನ್ನ ಕೇಳಿದವರು ಅಹಂಕರ್ತೇತಿ ವಿದುರ ಮಾಚ ಮಂಸ್ಥಾಹ ನೀನು ಅಲ್ಲ ನಾನು ಅಲ್ಲ ಮಾಡುವನು ಅಂತ ವೇದಾಂತವನು ಹೇಳ್ತಾನೆ ದುರ್ಯೋಧನ ಜಗತ್ತನ್ನು ನಡೆಸೋನು ಒಬ್ಬನೇ ಇದ್ದಾನೆ ನ ದ್ವಿತೀಯೋಸ್ತಿ ಶಾಸ್ತ ಎರಡನೇ ನಿಲಪಣೆ ಮಾಡೋವನು ಗರ್ಭೇ ಶಯಾರಂ ಪುರುಷಂ ಶಾಸ್ತ್ರಿ ಶಾಸ್ತ್ರ ತಾಯಿ ಗರ್ಭದಲ್ಲಿ ಮರ್ಗಿರುವ ಮಗುವಿಗೆ ಯಾವನು ದಾರಿ ತೋರಿಸ್ತಾ ಇದ್ದಾನೆಯೋ ಅವನೇ ನನಗೂ ಜೂಜಾಟನು ಆಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತ ಇವನು ಕಲಿ ಪುರುಷ ಭಗವಂತನ ಅಪ್ಪಣೆ ಅಂತ ತಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಒಂದು ದೃಷ್ಟಿಯಲ್ಲಿ ಇದು ಒಪ್ಕೋಬೇಕಾದ ಮಾತು ನ ಶ್ರೇಯಸೇ ಮಂದ ಬುದ್ಧಿ ಅದಕ್ಕೆ ವಿದ್ರ ಹೇಳಿದ ಯಾವನಿಗೆ ಬುದ್ಧಿ ಕೆಟ್ಟಿರ್ತೀಯೋ ಅವನಿಗೆ ಒಳ್ಳೆಯದನ್ನು ಹೇಳಿದ್ರೆ ಹಿಡಿಸೋದಿಲ್ಲ ಸ್ತ್ರೀ ಶ್ರೋತ್ರಿಯಸ್ಯವ ಗೃಹೇ ಪ್ರದುಷ್ಟ ವೈದಿಕನ ಮನೆಯಲ್ಲಿ ಕೆಟ್ಟ ಹೋದ ಹೆಂಗಸು ವೈದ ವೇದದವರು ಎಷ್ಟು ಬುದ್ಧಿ ಹೇಳಿದ್ರೆ ಹಾಕಿಕೊಳ್ಳೋದಿಲ್ವೋ ರೀತಿ ಗಂಡನನ್ನು ಬಿಟ್ಟು ಹೋಗುವಂತೆ ಸ್ತ್ರೀಯಶ್ಚ ರಾಜನ್ನಿ ಜಡಪಂಗುಕಾಂಶಾಪೃಚ್ಛತ್ವಂ ವೈ ಇವ ಸರ್ವಾನೆ ಸ್ತ್ರೀಯರನ್ನು ಜಡರನ್ನು ಅಂಗವಿಕಲರನ್ನು ದೊರೆ ಕಾಪಾಡಬೇಕು ಈ ಪಾಂಡವರು ಇಂಥ ಸ್ಥಿತಿಯಲ್ಲಿದ್ದಾರೆ ಏನು ಗೊತ್ತಿಲ್ಲ ಕಪಟ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಅವ್ಯಾಧಿಯಂ ಕಟುಜಂ ತೀಕ್ಷ್ಣಂ ಉಷ್ಣಂ ಯಶೋಮುಷಂ ಪುರುಷಂ ಪೂತಿಗಂಧಿ ಪೇಯಂ ಜನ್ನ ಪಿಬಂತಿ ಅಸಂತಹ ಮೃಮನ್ಯುಂ ಮಹಾರಾಜ ಪಿಬ ಪ್ರಶಾಮ್ಯ ಕೋಪ ಎಂಬುದು ಬಹಳ ಭಯಂಕರವಾದ ಒಂದು ದ್ರವ ವ್ಯಾಧಿ ಇಲ್ಲದೆಯೇ ಬರುತ್ತೆ ಮನುಷ್ಯನಿಗೆ ಆರೋಗ್ಯವಾಗಿರೋರಿಗೂ ಬರುತ್ತೆ ಕಟುವಾಗಿರುತ್ತೆ ಅದು ತುಂಬ ಕಹಿ ತೀಕ್ಷ್ಣವಾಗಿರುತ್ತೆ ಸುಡುತ್ತೆ ಅದು ಬಿಸಿ ಬಿಸಿಯಾಗಿ ಉಷ್ಣದಿಂದ ಇರುತ್ತೆ ಅದು ಕೀರ್ತಿ ನಾಶಕ ದುರ್ಗಂಧ ಹೆಂಡ ಇದ್ದಂತೆ ಅದನ್ನು ಸತ್ಪುರುಷರು ತೊರೆದು ಸುಖವನ್ನು ಪಡೆಯಬೇಕು ಆದ್ದರಿಂದ ನಿನ್ನ ಮಗನಿಗೆ ಬುದ್ಧಿ ಹೇಳಿ ಮಹಾರಾಜರೇ ನಾನು ಹೇಳುವುದನ್ನು ಯೋಚನೆ ಮಾಡು ಕುಲ ಹಾಳಾಗುತ್ತೆ ಅಂತ ಹೇಳಲಾಗಿ ಬಿದುರು ನನ್ನ ಹೊರಗೆ ತಳ್ಳಿದರು ಮತ್ತೆ ಜೂಜು ಆರಂಭವಾಯಿತು ಎರಡನೇ ಜೂಜಿನಲ್ಲಿ ಧರ್ಮರಾಜ ರಿಸರ್ವ್ ಫಂಡ್ಸ್ ಅಸಂಖ್ಯವಾದ ಮೂಲಧನ ಏನಿತ್ತು ಅದನ್ನೆಲ್ಲ ಒಂದೇ ಸಲಕ್ಕೆ ಇಟ್ಟು ಸೋತ ಎರಡನೇದಾಗಿ ತನ್ನ ರಾಜ್ಯದಲ್ಲಿದ್ದ ಎಲ್ಲ ತನ್ನ ಗೋಶಾಲೆಯಲ್ಲಿದ್ದದ್ದು ಮಾತ್ರವಲ್ಲ ಸಮಸ್ತ ರಾಜ್ಯದಲ್ಲಿದ್ದ ಗೋವುಗಳನ್ನೆಲ್ಲ ಅಶ್ವಗಳನ್ನೆಲ್ಲ ಇಟ್ಟು ಸೋತ ಮೂರನೇ ಪಣದಲ್ಲಿ ತನ್ನ ಸರ್ವಸ್ವ ಭೂಮಿಯನ್ನು ಇಟ್ಟು ಸೋತ ಅಲ್ಲಿಗೆ ಜಡ ಪದಾರ್ಥಗಳು ತನಗೆ ಸೇರಿದ್ದು ರಾಜ್ಯ ಕುದುರೆ ಆನೆ ಬಂಗಾರ ಬೆಳ್ಳಿ ಮೊದಲಾದವು ರಥಗಳು ಎಲ್ಲ ಹೋಗ ಮೇಲೆ ಇಡುವುದಕ್ಕೇನೂ ಇಲ್ಲದೆ ದ್ರೌಪದಿಗೆ ಐವರು ಪಾಂಡವರಲ್ಲಿ ಹುಟ್ಟಿದ ಐವರು ಮಕ್ಕಳನ್ನೂ ಇಟ್ಟಿದ್ದಾನೆ ಅವರನ್ನು ಸೋತ ಶಕುನಿ ಮೀಸೆ ತಿರುಗಿಸ್ತಾ ಇದ್ದಾನೆ ಮಹಾರಾಜರೇ ಸೋತು ಬಿಟ್ರಿ ಸೋತು ಬಿಟ್ರಿ ಇನ್ನಿಂಗ್ಸ್ ಇನ್ನೂ ಪೂರ್ತಿಯಾಗಬೇಕು ಇನ್ಯಾರು ನೀಡ್ತೀರಿ ಅಂತ ಕೇಳುವಾಗ ನಕುಲನನ್ನು ಒತ್ತ ಇಡ್ತಾ ಇದ್ದಾನೆ ಓಹೋ ನಕುಲ ಬೇಕು ಯಾಕೆಂದರೆ ಚಿಕ್ಕಮ್ಮನ ಮಗ ಭೀಮನ ಇಡಬಾರ್ದಾಗಿತ್ತೆ ಅಂತ ಕಟ್ಗೆ ಮಾತನಾಡ್ತಾನೆ ಇಲ್ಲ ಇಲ್ಲ ಅದಕ್ಕೂ ಸರದಿ ಬರುತ್ತೆ ಅಂತ ಧರ್ಮರಾಜ ನಕುಲನ್ನು ಸೋತ ಮೇಲೆ ಸಹದೇವನನ್ನಿಟ್ಟು ಏಳನೇ ಪಣವನ್ನಾಗಿ ಅರ್ಜುನನನ್ನಿಟ್ಟು ಎಂಟನೇದಾಗಿ ಭೀಮನನ್ನಿಟ್ಟು ಒಂಬತ್ತನೇದಾಗಿ ತನ್ನನ್ನು ಇಟ್ಟುಕೊಂಡು ಒಂಬತ್ತು ಪಣಗಳಲ್ಲಿ ಸೋತಿದ್ದಾನೆ ಹತ್ತನೇದಕ್ಕೆ ಪಣ ಇಲ್ಲ ಇನ್ನೆಲ್ಲ ಸರ್ವ ಮುಗಿದು ಹೋಯಿತು ಅಂತ ಹೇಳಬೇಕು ಆ ಹೊತ್ತರ ಶಕನಿ ಹೇಳ್ದ ಅಸ್ತಿತೆ ವೈ ಪ್ರಿಯ ರಾಜನ್ನಿ ಗ್ಲಹ ಏಕೋ ಅಪರಾಜಿತ ಇಲ್ಲಿ ಇಂಗ್ಲೀಷಲ್ಲಿ ಟ್ರಿಕ್ ಮಾಡುವುದು ಅಂತೇವೆ ಧರ್ಮರಾಜನನ್ನು ಒಂದು ಗೊಂದಲಕ್ಕೆ ಸಿಲುಕಿಸಿಬಿಟ್ಟ ಶಕುನಿ ಇಲ್ಲಿ ಇದು ಧರ್ಮದ ಗೋಜಲು ಈ ಗೋಜಲನ್ನು ಧರ್ಮರಾಜನಾಗಲಿ ಭೀಷ್ಮನಾಗಲಿ ವಿದುರನಾಗಲಿ ಮುಂದೆ ಬಂದವರು ಯಾರೂ ಬಿಡಿಸೋದಕ್ಕಾಗಲಿಲ್ಲ ಇದು ಜೂಜ್ನಲ್ಲಿ ಬಂದು ಗೊಂದಲ ರಾಜ್ಯಾಂಗದಲ್ಲಿಯೇ ಗೊಂದಲ ಉಂಟಾದರೆ ಅದನ್ನು ಪರಿಹರಿಸೋದು ತುಂಬ ಕಷ್ಟ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ಹೇಳ್ತೇವೆ ಅದು ಬಂದಾಗ ರಾಷ್ಟ್ರ ಹಾಳಾಗಿ ಹೋಗ್ತದೆ ಆದ್ದರಿಂದ ಇವನು ಹೇಳಿದ ಶಕುನಿ ದ್ರೌಪದಿ ವಿಷಯವಾಗಿ ಇದನ್ನು ಧರ್ಮರಾಜ ಹೇಳಿದ ಮಾತಲ್ಲ ಅಂತ ಜ್ಞಾಪಕ ಇಟ್ಕೋಬೇಕು ಅಷ್ಟು ವೈ ಪ್ರಿಯಾರಾಜನ್ನಿ ಗ್ಲಹ ಗ್ಲಹ ಅನ್ನೋದನ್ನು ಗರ ಅಂತ ಮಾಡಿದ್ದೇವೆ ಕನ್ನಡದಲ್ಲಿ ಇನ್ನೊಂದು ಪಣ ಇದೆ ನನ್ನಲ್ಲಿ ಪಣಸ್ವ ಕೃಷ್ಣಂ ಪಾಂಚಾಲೀಂ ತಯಾತ್ಮಾನಂ ಪುನರ್ಜಯ ಆ ದ್ರೌಪದಿಯನ್ನು ಇಟ್ಟು ನೀನು ಗೆದ್ದರೆ ಇಷ್ಟೊತ್ತು ಸೋತದ್ದೆಲ್ಲವನ್ನು ವಾಪಸ್ ಕೊಡ್ತೇವೆ ಎಂದ ಈ ಹಳ್ಳಕ್ಕೆ ಬಿದ್ದ ಈಗ ಧರ್ಮರಾಜ ಪತ್ನಿಯನ್ನಿಟ್ಟು ಜೂಜಾಡುವುದು ಸರಿಯೇ ತಪ್ಪೇ ಅಂತ ವಿವೇಚನೆ ಮಾಡಲಿಲ್ಲ ಒಂದು ಕ್ಷಣ ಬುದ್ಧಿ ಭ್ರಮಣೆಯಾಯಿತು ಅವನಲ್ಲಿ ಕಲಿಪುರುಷ ಪ್ರವೇಶ ಮಾಡಿದ ಹಿಂದೆ ಮುಂದೆ ನೋಡಲಿಲ್ಲ ಆ ಸಭೆಯಲ್ಲೇ ಇಲ್ಲದೇ ಇದ್ದವಳು ಪತಿವ್ರತೆಯು ಮಹಾಭಾಗ್ಯಶಾಲಿಯಾದ ದ್ರೌಪದಿಯನ್ನು ಅಷ್ಟೊಂದು ಹೀನ ಪುರುಷರಲ್ಲಿ ಕಾಮಕ್ರೋಧಗಳು ತುಂಬಿದವರ ಮಧ್ಯದಲ್ಲಿ ವರ್ಣನೆ ಮಾಡ್ತಾನೆ ದ್ರೌಪದಿ ವರ್ಣನೆ ಬರುವುದು ಎರಡನೇ ಸಂದರ್ಭ ಇದು ಮೊದಲನೆಯದು ದ್ರೌಪದಿ ಸ್ವಯಂವರ ಸಂದರ್ಭದಲ್ಲಿ ಅವಳ ಅಣ್ಣ ಅದೃಷ್ಟದ್ಭುನ್ನ ವರ್ಣಿಸುವುದು ಇದು ಎರಡನೇ ಸಂದರ್ಭ ಮೂರನೇದು ದ್ರೌಪದಿ ದೇವಿಯನ್ನು ವೇದವ್ಯಾಸರು ನಗರದಲ್ಲಿ ಸ್ವದೇಶ್ ನೇಮನಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ವರ್ಣಿಸ್ತಾರೆ ಇದು ಮೂರು ಸಂದರ್ಭದಲ್ಲಿ ದ್ರೌಪದಿ ರೂಪವನ್ನು ಎತ್ತಿ ತೋರಿಸುವಂತೆ ವರ್ಣಿಸಿದ್ದಾರೆ ನೈವರ್ಹಸ್ವ ನಮಹತಿ ನ ಕೃಷ್ಣ ನಾತಿರೋಹಿಣಿ ತುಂಬ ಕುಳ್ಳಾಗಿಲ್ಲ ಇವಳು ನೋಡಿ ಹರಾಜು ಹಾಕುವಾಗ ಒಬ್ಬ ತಾನು ಇಲ್ಲಿ ತನ್ನ ಗೋವನ್ನು ಮಾರಾಟ ಮಾಡುವಾಗ ನೋಡಿ ನೋಡಿ ಪಡ್ಡೆಯಾಗಿದೆ ಒಳ್ಳೆಯ ಬಣ್ಣ ಇದೆ ಇಷ್ಟೊಂದು ಹಾಲು ಕೊಡ್ತದೆ ಅಂತ ಅದರ ಗುಣಗಳನ್ನು ವರ್ಣಿಸುವಂತೆ ಅಸಭ್ಯ ಪುರುಷರ ಮಧ್ಯದಲ್ಲಿ ವ್ಯಭಿಚಾರಿಗಳ ಮಧ್ಯದಲ್ಲಿ ತನ್ನ ಸತ್ಪತ್ನಿಯನ್ನು ವರ್ಣಿಸ್ತಾ ಇದ್ದಾನೆ ಇದು ನಾಚಿಕೆಗೇಡಿನ ವಿಷಯ ನೈವ ಹೃಸ್ವ ನಮಹತಿ ತುಂಬ ದಪ್ಪವಾಗಿಲ್ಲ ದ್ರೌಪದಿ ತುಂಬ ಕುಳ್ಳಾಗಿಲ್ಲ ತುಂಬ ತೆಳ್ಳಗೂ ಇಲ್ಲ ನಾತಿರೋಹಿಣಿ ತುಂಬ ಎತ್ತರವಾಗಿಲ್ಲ ನೀಲಕುಂಚಿತ ಕೇಶೀ ಚ ತಯಾ ದಿವ್ಯಾಮ್ಯಹಂ ತ್ವಯಾ ತಲೆಯ ಕೂದಲು ಅಚ್ಚಗಪ್ಪಾಗಿದೆ ಇದು ಇವಳನ್ನಿಟ್ಟು ನಾನು ಆಡ್ತಾ ಇದ್ದೇನೆ ಶಾರದೋತ್ಪಲ ಪತ್ರಾಕ್ಷ ಶಾರದೋತ್ಪಲ ಗಂಧಯ ಶಾರದೋತ್ಪಲ ಸೇವಿನ್ಯ ರೂಪೇಣ ಶ್ರೀ ಸಮಾನಯ ಶರತ್ಕಾಲದ ತಾವರೆ ಪದ್ಮದಂತೆ ಕಣ್ಣುಳ್ಳವಳು ಅಂಥ ತಾವರೆಯಂತೆ ಪರಿಮಳವುಳ್ಳವಳು ಅಂಥ ಪರಿಮಳದ ಜೊತೆಯಲ್ಲಿ ಆಟ ಆಡುವವಳು ಅಂತ ಕಾಣತಕ್ಕವಳು ತಥೈವ ಸ್ಯಾತ್ ಅನುಶಂಸ್ಯಾತ್ तथा स्यात् रूपसम्पदा तथा ಶೀಲ ಶೀಲಸಂಪತ್ಯ ಯಾಮಿಚ್ಛೇತಿ ಪುರುಷ ಸ್ತ್ರೀಯಂ ಯಾವ ಸ್ತ್ರೀಯಲಿ ಪುರುಷನು ಏನೇನು ಗುಣಗಳನ್ನು ರೂಪ ಸಂಪತ್ತು ಕಾರುಣ್ಯ ಶೀಲ ಮುಂತಾದವುಗಳನ್ನು ಬಯಸುತ್ತಾನೆಯೋ ಅಂಥ ಎಲ್ಲ ಗುಣಗಳು ಇವಳಲ್ಲಿವೆ ಸರ್ವೈರ್ಗುಣೈರಿ ಸಂಪನ್ನಾಂ ಅನುಕೂಲಾಂ ಪ್ರಿಯಂ ವದಾಂ ಯಾದೃಶೀಂ ಧರ್ಮ ಕಾಮಾರ್ಥ ಸಿದ್ಧಿಂ ಜಿಚ್ಛೇತಿ ನರಃ ಶ್ರಿಯಂ ಧರ್ಮಕಾಮಾರ್ಥಗಳಲ್ಲಿ ಎಂಥ ಪತ್ನಿ ಬೇಕು ಐಡಿಯಲ್ ವೈಫ್ ಅಂತ ಬಯಸ್ತಾರೆಯೋ ಅಂಥವಳಿದ್ದಾಳೆ ಆಭಾತಿ ಪದ್ಮವದ್ವಕ್ತಂ ಸಸ್ವೇದಂ ಮಲ್ಲಿಕೇವಚ ವೇದಿ ಮಧ್ಯ ದೀರ್ಘಕೇಶಿ ತಾಮ್ರಾಸ್ಯ ಅನಾಥಿಲೋಮಶ ಯಜ್ಞ ಮಧ್ಯದಲ್ಲಿ ಹುಟ್ಟಿದವಳು ಅಯೋ ನಿಜಯವಳು ಆಭಾತಿ ಪದ್ಮವದ್ವಕ್ತಂ ಅವಳ ಬಾಯಿ ತುಟಿಗಳನ್ನು ನೋಡಿದ್ರೆ ತಾವರೇ ಸಳಿನಂತಿದೆ ಸಸ್ವೇದಂ ಮಲ್ಲಿಕೇವಚ ಮೃದುವಾಗಿ ಬೆವರ್ತಾ ಇರುವಂತಹ ಮಲ್ಲಿಗೆ ಅಂತ ಕಾಣ್ತಾ ಇದ್ದಾಳೆ ಇಂಥವಳನ್ನಿಟ್ಟು ಇದು ನಾ ಜೂಜಾಡ್ತಾ ಇದ್ದೇನೆ ಎಂಬುದಾಗಿ ಸುಮಾರು ಆರೇಳು ಶ್ಲೋಕಗಳಲ್ಲಿ ಧರ್ಮರಾಜ ವರ್ಣಿಸ್ತಾನೆ ಅದು ಅತ್ಯಂತ ನಾಚಿಕ್ಗೇಡಿನ ಸಂಗತಿ ಸಭೆಯಲ್ಲಿ ಪರಪುರುಷರ ಮಧ್ಯದಲ್ಲಿ ಒಬ್ಬ ಪತಿವ್ರತಾ ಸ್ತ್ರೀಯನ್ನು ಸಕಲ ಧರ್ಮವನ್ನು ತಿಳಿದ ಧರ್ಮರಾಜ ಅಂತ ಅನಿಸಿಕೊಂಡ ಯುಧಿಷ್ಠರ ಯಾವತ್ತು ಹೆಂಡತಿಯನ್ನು ಹರಾಜು ಹಾಕುವಂತೆ ಮಾಡಿದನು ಅವತ್ತೇ ಕಲಿಯುಗ ಬಂದು ಹೋಯಿತು ಆದರೆ ಕೃಷ್ಣಾವತಾರ ಮುಗಿದಿಲ್ಲವಾದ್ದರಿಂದ ಅದು ಸ್ವಲ್ಪ ನಿಂತುಕೊಂಡಿತು ಆ ಸಭೆಯಲ್ಲಿದ್ದವರೆಲ್ಲ ಬೆವರಿದರು ವಯಸ್ಸಾದವರು ದರಗಳು ಛೀ ಛೀ ಛೀ ಏನು ಸ್ಥಿತಿ ಉಂಟಾಯಿತು ಜಾತಿಕವನು ಹೀಗೆ ಮಾಡ್ತಾ ಇದ್ದಾನೆ ಅಂತ ಒಬ್ಬರು ಮುಖವನ್ನೊಬ್ಬರು ನೋಡ್ತಾ ಇದ್ದಾರೆ ಭೀಷ್ಮದ್ರೋಣ ಕೃಪಾದೀನ ಸ್ವೇದಶ್ಚ ಸಮಜಾಯತ ಭೀಷ್ಮದ್ರೋಣರು ಬೆವರ್ತಾ ಇದ್ದಾರೆ ಶಿರು ಗೃಹೀತ್ವಾ ವಿದುರೋ ಭವತ್ ಆಸ್ತೇ ಧ್ಯಾಯನ್ನೇ ಅಧೋ ನಿಶ್ವಸನ್ನಿವ ಪನ್ನಗ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟ ವಿದುರ ಗುಳೋಂತಳ್ತಾ ಇದ್ದಾನೆ ತಲೆಯನ್ನು ಕೈಗಳಲ್ಲಿ ಹಿಡ್ಕೊಂಡ ಅಯ್ಯೋ ಅಯ್ಯೋ ಏನು ಬಂತು ಏನು ಬಂತು ಎಂಬುದಾಗಿ ದ್ರೌಣಿ ಭೂರಿಶ್ರವಾಶ್ಚೈವ ಅಶ್ವತ್ಥಾಮನಿಗೂ ಬೇಜಾರಾಯಿತು ಭೂರಿಶ್ರವಸನಿಗೆ ಬೇಜಾರಾಯಿತು ಯುಯುತ್ಸುವಿಗೆ ಬೇಜಾರಾಯಿತು ಹಸ್ತೋಪಿಂಶನ್ನೇ ಒಂದು ಕೈಯಲ್ಲಿ ಇನ್ನೊಂದು ಕೈಯನ್ನು ಹೆಸಕ್ತಾ ಹೆಸಕ್ತಾ ಆಂಗ್ಸೈಟಿ ಏನಾಗುತ್ತೋ ಏನಾಗುತ್ತೋ ದ್ರೌಪದಿ ನಿಟ್ಬಿಟ್ರಲ್ಲ ಎಂಬುದಾಗಿ ಇವರೆಲ್ಲ ಒದ್ದಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ದಾಳ ಉದುರಿಸ್ತಾ ಇದ್ದ ಜಾಗದಲ್ಲಿ ಶಕುನಿಯ ಕೈಗೆ ತಗುಲುವಷ್ಟು ಹತ್ತಿರದಲ್ಲಿ ಕೂತಿದ್ದವನು ಧೃತರಾಷ್ಟ್ರ ಮಾತ್ರ ಧರ್ಮರಾಜ ಒಡ್ಡಿದ್ದನ್ನೇ ಕೇಳಿದ ಕೂಡಲೇ ಕಣ್ಣಿಂದೇನೂ ಕಾಣಲಿಲ್ಲ ದಾಳ ಇನ್ನೂ ಉರುಳಲೇ ಇಲ್ಲ ಮೆಲ್ಲಿಗೆ ತೋಳಿನಿಂದ ಅವನನ್ನು ಹೀಗೆ ತೆಗೆದು ನಡ್ಜು ಮಾಡುವುದು ಅಂತಾರೆ ಇಂಗ್ಲೀಷ್ನಲ್ಲಿ ಶಕುನಿಯನ್ನು ಕುರಿತು ಕೇಳ್ತಾನೆ ಏನು ನನ್ನ ಮಗ ದ್ರೌಪದಿಯನ್ನು ಗೆದ್ದಾಯಿತೇ ಎಂಬುದಾಗಿ ಕಿಂಜಿತಂ ಕಿಂಜಿತಮಿತಿ ಆಕಾರಂ ನಾಭ್ಯರಕ್ಷತ ಧೃತರಾಷ್ಟ್ರಸ್ತು ತಂ ಹೃಷ್ಟ ಪರ್ಯಪೃಚ್ಛತೆ ಪುನಃ ಪುನಃ ಶಕುನಿ ಮಾತಾಡೋ ಸ್ಥಿತಿಯಲ್ಲಿಲ್ಲ ಅವನಿಗೂ ಆಶ್ಚರ್ಯವಾಯಿತು ನಾ ತೋಡಿದ ಹಳ್ಳದಲ್ಲಿ ಬಿದ್ದನಲ್ಲ ಧರ್ಮರಾಜ ಹೇಗೆ ನಂಬಬೇಕು ಅವನು ಒದ್ದಾಡ್ತಾ ಇದ್ದಾನೆ ಗೆದ್ದನೇ ನನ್ನ ಮಗ ಅಂತವನು ಕೇಳ್ತಾ ಇದ್ದಾನೆ ಈ ವಾಕ್ಯವನ್ನಿಟ್ಟುಕೊಂಡು ಮುಂದೆ ಸಂಜೆಯ ಧೃತರಾಷ್ಟ್ರನ ಅಡಿಗಡಿಗೆ ಹಂಗಿಸ್ತಾನೆ ಅವತ್ತು ಸಣ್ಣ ಹುಡುಗರಂತೆ ಮೀಸ ತಿರುಗುತ್ತಾ ದ್ರೌಪದಿಯನ್ನು ಗೆದ್ದನೇ ನನ್ನ ಭಗ ಅಂತ ಕೇಳ್ತಿರಲ್ಲ ಧರ್ಮಾರ್ಥಕಾಮ ಇಲ್ಲಿ ಹೋಯಿತು ಈ ಯುದ್ಧ ಬಂತು ಯುದ್ಧ ಬಂತು ಅಂತ ಹೇಳ್ತಾ ಇದ್ದೀರಲ್ಲ ನೀವೇ ಮಾಡಿದ ಕೆಲಸ ಎಂಬುದಾಗಿ ಹಂಗಿಸಿ ಹಂಗಿಸಿ ಪ್ರಾಣ ತೆಗೀತಾನೆ ಅಂದರೆ ಇಷ್ಟೊಂದು ಅನರ್ಥಕ್ಕೆ ಧೃತರಾಷ್ಟ್ರನೇ ಮೂಲ ಕಾರಣ ದ್ರೌಪದಿಯನ್ನು ಇಡು ಅಂತ ದುರ್ಯೋಧನ ಹೇಳಲಿಲ್ಲ ದ್ರೌಪದಿಯನ್ನು ಇಡು ಎಂಬುದಾಗಿ ಕರ್ಣನೂ ಕೇಳಲಿಲ್ಲ ದ್ರೌಪದಿಯನ್ನು ಇಡು ಎಂಬುದಾಗಿ ಹೇಳಿದವನು ಶಕುನಿ ಅನುಮೋದನೆ ಮಾಡಿದವನು ಧೃತರಾಷ್ಟ್ರ ಎಷ್ಟರ ಮಟ್ಟಿಗೆ ಅಂದರೆ ಒಂದು ವೇಳೆ ದ್ರೌಪದಿ ಸಿಕ್ಕಿಬಿಟ್ರೆ ವೇಶ್ಯಾಸ್ತ್ರೀಯಂತೆ ಸರ್ವಸ್ವ ಪ್ರಾಪ್ತಿಯಾಯಿತು ಎಂಬುದಾಗಿ ಮೋಸದಿ ಇದರಿಂದ ಏನು ಲಾಭವಾಯಿತು ಅದನ್ನು ಯೋಚನೆ ಮಾಡಲಿಲ್ಲ ಕುಲಕ್ಷಯವಾಗುತ್ತೆ ಅಂತ ಈ ಧೃತರಾಷ್ಟ್ರ ದೌಷ್ಟ್ಯ ಎಷ್ಟರ ಮಟ್ಟಿಗಿದೆ ತಾಳ ಉರುಳಿತು ಶಕುನಿ ವಿಕಟವಾಗಿ ನಗುತ್ತಾನೆ ಮಹಾರಾಜರೇ ಸೋತು ಹೋದ್ರಿ ದ್ರೌಪದಿ ದಾಸಿಯಾದಳು ನಮ್ಮವಳಾಗಿ ಹೋದಳು ಆಗ ದಾರದಲ್ಲಿ ನಿಂತಿದ್ದ ವಿದುರ್ನನ್ನು ಕರೆದ ದುರ್ಯೋಧನ ಏ ತೊತ್ತಿನ ಮಗನೇ ಹೇ ಕ್ಷತ್ತಃ ಏ ಹಿ ಕ್ಷತ್ತಃ ದ್ರೌಪದಿ ಮಾನಯಸ್ವ ಪ್ರಿಯಾಂ ಭಾರ್ಯಾಂ ಸಮ್ಮತಾಂ ಪಾಂಡವಾನಾಂ ಐವರು ಪಾಂಡವರಿಗೆ ಸಮವಾಗಿರ್ತಕ್ಕ ಈ ದ್ರೌಪದಿಯನ್ನು ನೀನು ಹೋಗಿ ಕರ್ಕೊಂಡು ಬಾ ಇಲ್ಲಿ ಅವಳಿಗೆ ಹೇಳು ಎಲೆ ತೊತ್ತೆ ನಿನ್ನ ಯಜಮಾನರಿಟ್ಟು ನಿನ್ನನ್ನು ಜೋಜಲ್ಲಿ ಸೋತು ಬಿಟ್ಟಿದ್ದಾರೆ ಇನ್ಮೇಲ್ ನೀನು ಪಾಂಡವರಿಗೆ ಸಂಬಂಧವಿಲ್ಲ ನಮಗೆ ಸಂಬಂಧ ಎಂಬುದಾಗಿ ಕರ್ಕೊಂಡು ಬಾ ಹೋಗು ಹೋಗು ಎಂಬುದಾಗಿ ವಿದುರನಿಗೆ ಹೇಳಿದಾಗ ವಿದುರ ಮತ್ತೆ ಇದ್ದೀನಿ ಅಂತ ಹೇಳ್ತಾನೆ ಇದು ಒಡ್ಡಿದ್ದೇ ತಪ್ಪು ಆಟ ಆಡಿದ್ದೇ ತಪ್ಪು ಗೆಲ್ಲುವ ಪ್ರಶ್ನೆ ಎಲ್ಲಿ ಬಂತು ಮೂಢೋ ರಾಜ ಧೃತರಾಷ್ಟ್ರಸ್ಯ ಪುತ್ರೋ ನಮೇ ಭಾಷಾ ರೂಪ ಶೃಣೋತಿ ಮಜ್ಜಂತಿ ಅಲಾಭೂನಿ ಶಿಲಾಪ್ಲವಂತೆ ಮುಖ್ಯಂತಿನ ಒಂಬಸಿ ಶಶ್ವದೇವ ವಿನಾಶಕಾಲ ಉಂಟಾದರೆ ಬೇಕಾದ ಸೋರೆ ಬುರುಡಿಯೂ ಮುಳುಗುತ್ತದೆ ಮುಳುಗಬೇಕಾದ ಕಲ್ಲು ತೇಲ್ತದೆ ಮುಖ್ಯಂತಿ ನಾವು ಭಸಿ ಶಶ್ವದೇವ ಬಿರುಗಾಳಿ ಉಂಟಾದರೆ ನಾವೆಗಳು ಮುಂದೆ ಹಿಂದೆ ಹೋಗುವುದಕ್ಕೆ ಗೊತ್ತಿಲ್ಲದೆ ಇದ್ದ ಕಡೆಯೇ ತಿರುಗುವಂತೆ ಮೂಢನಾದವನು ಈ ರಾಜ ಧೃತರಾಷ್ಟ್ರಸ್ಯ ಪುತ್ರ ದುರ್ಯೋಧನಿಗೆ ವಿನಾಶಕಾಲ ಬಂತು ಅಂತ ತಿಳ್ಕೊಳ್ಳದೆ ನಮೇಮಾಚಃ ಪಥ್ಯರೂಪ ಶೃಣೋತಿ ನನ್ನ ಮಾತನ್ನು ಕೇಳ್ತಾ ಇಲ್ಲ ಒಂದು ಬಿದಿರು ತನ್ನೊಳಗೆ ಹುಟ್ಟಿದ ಕಿಡಿಯಿಂದ ತಾನೇ ಸಾಯುವಂತೆ ಕೌರವ ಪಾಂಡವ ವಂಶದಲ್ಲಿ ಹುಟ್ಟಿದ ದ್ವೇಷವೆಂಬುದು ತಮ್ಮನ ತಾವೇ ಅಯಂ ಧತ್ತೆ ವೇಣುರವ ಆತ್ಮಘಾತಿ ಫಲಂ ರಾಜ ಧೃತರಾಷ್ಟ್ರಸ್ಯ ಪುತ್ರ ದ್ಯೋತಂ ವೈರಾಯ ಮಹಾಭಯಾಯ ಮತ್ತೋನು ಬುದ್ಧತಿ ಅಯಮಂತ ಅತ್ಯಂತ ಕಾಲಂ ಎಷ್ಟು ಹೇಳಿದರೂ ಅಂತ್ಯಕಾಲ ಬಂತು ಅಂತ ತಿಳಿತಾ ಇಲ್ವಲ್ಲ ಏನು ಮಾಡಲಿ ನಾನು ಎಂಬುದಾಗಿ ನಾನು ಹೋಗೋದಿಲ್ಲ ಏನಾರು ಮಾಡಿ ಹಾಳಾಗಿ ಹೋಗಿ ಅಂತ ಬೈದು ಬಿಟ್ಟ ವಿದುರ ಆಗ ದುರ್ಯೋಧನ ಕೋಪ ಬಂತು ತನ್ನ ಅಂತಃಪುರದ ಬಾಗಿಲು ಕಾಯ್ತಾ ಇದ್ದ ಅವನನ್ನು ಕರೆದ ಪ್ರತಿಕಾಮಿಯನ್ನು ಇವನಿಗೆ ಭಯ ಆಗಿದೆ ಅಂತ ಕಾಣುತ್ತೆ ವಿದುರನಿಗೆ ಪಾಂಡವರ ಭಯದಿಂದ ಅವನು ಹೋಗ್ತಾ ಇಲ್ಲ ಏ ಪ್ರತಿಕಾಮಿ ನೀನು ಹೋಗೋ ದ್ರೌಪದಿಯನ್ನು ಕರ್ಕೊಂಡು ಬಾರೋ ಅಂತ ಹೇಳಲಾಗಿ ಅವನು ಅಲ್ಲಿಂದ ದ್ರೌಪದಿ ಇದ್ದ ಜಾಗಕ್ಕೆ ಹೋಗಿದ್ದಾನೆ ಈ ಸೇವಕರ ಕಷ್ಟ ಅದನ್ನು ವರ್ಣಿಸೋದು ತುಂಬ ಕಷ್ಟ ನಮಗೂ ಕಷ್ಟವಾದದ್ದೇ ದುಷ್ಟರ ಸೇವೆಯಲ್ಲಿರುವ ದುಷ್ಟನನ್ನು ದುಷ್ಟ ದುಷ್ಟಾಂತನ ಬೇಕೋ ಶಿಷ್ಟ ಬೇಕೋ ಸರ್ಕಾರಗಳು ಬರ್ತವೆ ಹೋಗ್ತವೆ ಪಕ್ಷಗಳು ಪ್ರತಿಪಕ್ಷಗಳು ಬದಲಾಗ್ತವೆ ಈ ಐ ಎ ಎಸ್ ಆಫೀಸರ್ಗಳ ಗತಿ ಏನು ಯಾವ ಕಡೆ ಸೇರಿಕೊಂಡ್ರು ಕಷ್ಟ ಅವರಿಗೆ ಅವನು ಹೋದ ನೇರವಾಗಿ ದ್ರೌಪದಿ ದೇವಿ ಆವತ್ತು ರಜಸ್ವರೆಯಾಗಿದ್ದಾಳೆ ಮಹಾಭಾರತದಲ್ಲಿ ಹೇಳ್ತಾರೆ ಋತುಮತಿಯಾಗಿದ್ದಾಳೆ ರಕ್ತಸ್ರಾವವಾಗ್ತಾ ಒಂದೇ ಒಂದು ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾಳೆ ಇಲ್ಲಿ ನಡೆದಿರುವಂಥ ಮೋಸ ಏನೂ ಗೊತ್ತಿಲ್ಲ ಉಜಾಲೆ ಮೇಲೆ ಕೂತಿದ್ದಾಳೆ ಸಖಿಯರ ಜೊತೆಯಲ್ಲಿ ಬಾಗ್ಲಲ್ಲಿ ಬಂದು ನಿಂತವನೇ ಪ್ರಾತಿಕಾಮಿ ನಮಸ್ಕಾರ ಮಾಡಿದ ದುಶಾಸನಗಿಂತ ವಾಸಿ ಸ್ವಲ್ಪ ಗೌರವ ತೋರಿಸ್ದ ತಾಯಿ ನೀವು ಬರಬೇಕಂತೆ ಎಲ್ಲಿಗೆ ಎಂದ್ಲು ಅಲ್ಲಿ ಜೂಜಿನ ಕಟ್ಟೆಯಲ್ಲಿ ಎಲ್ಲ ನಾಶವಾಗಿ ಹೋಯಿತು ನಿಮ್ಮ ಯಜಮಾನರು ಎಲ್ಲವನ್ನೂ ಇಟ್ಟು ಸೋತು ಬಿಟ್ಟರು ನಿಮ್ಮನ್ನೂ ಸೋತು ಬಿಟ್ಟರು ಈಗ ನೀವು ಕೌರವನ ಉಳಿಬೇಕು ಸೇರಿದವರು ಬರಬೇಕಂತೆ ಭಯವಾಯಿತು ದ್ರೌಪದಿಗೆ ಏನಂದಿಯೋ ಇನ್ನೊಂದು ಸಲ ಹೇಳು ನಡೆದದ್ದನ್ನೇ ಹೇಳು ಏನಾಯಿತು ಅವನ್ನೆಲ್ಲವನ್ನು ವಿವರಿಸಿದ ಮೊದಲನೇ ಇನ್ನಿಂಗ್ಸಲ್ಲಿ ಏನಾಯಿತು ಎರಡನೇದ್ರಲ್ಲಿ ಏನಾಯಿತು ಶಕುನಿ ಏನು ಹೇಳಿದ ಧರ್ಮರಾಜ ಏನು ಹೇಳಿದ ಅದೆಲ್ಲ ಕೇಳಿಕೊಂಡ್ಳು ಮನಸ್ಸಿನ ಪ್ರಸನ್ನತೆಯನ್ನೇ ಬಿಡಲಿಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ದ್ರೌಪದಿ ಕೇಳ್ತಾ ಇದ್ದಾಳೆ ನೀವು ಹೇಳಿದ್ದಲ್ಲಿ ತುಂಬ ಗೋಜರಿದೆಯಲ್ಲೋ ಮಹಾರಾಜರು ನನ್ನ ಪತಿ ತನ್ನನ್ನಿಟ್ಟು ಮೊದಲು ಸೋತ ಮೇಲೆ ನನ್ನನ್ನು ಸೋತರೆ ನನ್ನನ್ನಿಟ್ಟು ಸೋತ ಮೇಲೆ ತಾವು ಸೋತರೆ ಅದನ್ನು ಹೋಗಿ ಕೇಳ್ಕೊಂಡು ಬಾ ಅವರನ್ನು ತನ್ನನ್ನಿಟ್ಟು ಅವರು ಸೋತ ಮೇಲೆ ನನ್ನ ಮೇಲೆ ಅವರು ಇನ್ನೂ ಪ್ರಭುತ್ವ ಇದೆಯೇ ತಾವೇ ದಾಸರಾದ ಮೇಲೆ ದಾಸಿ ಅಲ್ಲದ ನನ್ನ ಮೇಲೆ ಅವರಿಗೆ ಪ್ರಭುತ್ವ ಇದೆಯೇ ಈ ಪ್ರಶ್ನೆಯನ್ನು ಕೇಳ್ಕೊಂಡು ಬಾ ಉತ್ತರವನ್ನು ಅವರು ಹೇಳಿದ್ರೆ ನಾನು ಬರ್ತೇನೆ ಅಂತ ಹೇಳಿದಾಗಿ ಆ ಪ್ರಾತಿಕಾಮಿಗೆ ಭಯವಾಯಿತು ದ್ರೌಪದಿ ತೇಜಸ್ಸನ್ನು ನೋಡಿ ಎಲ್ಲಿ ಸುಟ್ಟು ಬಿಡ್ತಾಳು ಅಂತ ಆ ಸಭೆಗೆ ಬಂದು ಈ ಮಾತನ್ನು ಹಾಗೆಯೇ ಅನುವಾದ ಮಾಡ್ತಾನೆ ಸಭೆಯಲ್ಲಿ ದುರ್ಯೋಧನಾದಿಗಳು ದ್ರೌಪದಿ ಅಪಮಾನ ಎಷ್ಟು ಬೇಗ ಬರ್ತದೆಯೋ ಅಂತ ಕಾಯ್ಕೊಂಡು ಕೂತಿದ್ದವರಿಗೆ ನಿರಾಶೆಯಾಯಿತು ಪ್ರಾತಿಕಾಮಿಯ ಮಾತನ್ನು ಕೇಳಿದ ದುರ್ಯೋಧನ ಕಿಡಿಕಿಡಿಯಾದ ಆ ದಾಸಿಗೆ ಎಷ್ಟು ದುರಹಂಕಾರ ಸಭೆಯಲ್ಲಿ ನಾವು ಯಜಮಾನರಾಗಿದ್ದೇವೆ ಮೇಲೆ ಹೋಗಿ ಅವಳನ್ನು ಕರ್ಕೊಂಬ ಅಂತ ಕೇಳಿದ ಮೇಲೆ ತಿರುಗಿ ಅವನು ಹೋದ ಅಲ್ಲೇ ಸಭೆಯಲ್ಲೇ ಕೇಳಬೇಕಂತೆ ಪ್ರಶ್ನೆಯನ್ನು ಅಂತ ಹೇಳಿದಾಗಿ ದ್ರೌಪದಿ ಹೇಳ್ತಾಳೆ ಇಲ್ಲ ಇಲ್ಲ ನಮ್ಮ ಯಜಮಾನಾದರೂ ಉತ್ತರ ಕೊಡಲಿ ಸಭಾಸದರಾದರೂ ಉತ್ತರ ಕೊಡಲಿ ಅಲ್ಲಿ ಭೀಷ್ಮ ದ್ರೋಣ ಭೂರಿಶ್ರವ ವೃದ್ಧರೆಲ್ಲ ಇದ್ದಾರೆ ಅಂತ ಹೇಳ್ತೀಯೇ ಅವರೆಲ್ಲರೂ ಸೇರಿ ಒಮ್ಮತದಲ್ಲಿ ತೀರ್ಮಾನ ಮಾಡಲಿ ಧರ್ಮರಾಜ ತನ್ನನ್ನು ತಾನಿಟ್ಟುಕೊಂಡು ಸೋತ ನಂತರ ನನ್ನನ್ನು ಸೋತದ್ದು ಸರಿಯೇ ಎಂಬುದಾಗಿ ಅವರು ಉತ್ತರ ಕೊಟ್ಟ ಮೇಲೆ ಬರ್ತೇನೆ ಅದನ್ನು ಹೋಗಿ ಸಭೆಗೆ ಹೇಳಿದ ಕೋಪ ಬಂದುಬಿಡ್ತು ದುರ್ಯೋಧನನಿಗೆ ಈ ಪ್ರಾತಿಕಾಮಿಯು ಮುಟ್ಟಾಳೆ ಹೇಳಿದ ಮಾತು ಕೇಳೋದಿಲ್ಲ ಹೇ ತಮ್ಮ ದುಶ್ಯಾಸನ ನೀನೇ ಹೋಗಿ ದ್ರೌಪದಿಯನ್ನು ದರ ದರ ಅಂತ ಹೇಳ್ಕೊಂಡು ಬಾ ಬಾಯಿ ಬಡಿಕಿ ಅವಳು ಮಾತಿಗೆ ಉತ್ತರ ಕೊಡೋದು ಬೇಡ ಅಂತ ಹೇಳ್ತಾನೆ